ಸಹಿ ಸೃಜೋ ವಿಭು ಶಂಭು ಪುರಂದರ ಸೂರ್ಯ ಸೂರ್ಯಮುಖಾನಪರಾನಮರಾನ್ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದವರು ಯಾರು ಬ್ರಹ್ಮ ರುದ್ರ ಅವರವರ ಯೋಗಿತಾನುಸಾರ ಬ್ರಹ್ಮ ರುದ್ರ ಇಂದ್ರ ಸೂರ್ಯ ಮೊದಲಾದ ಅಮರಾನ್ ದೇವತೆಗಳನ್ನು ಅಪರಾನ್ ಮನುಷ್ಯ ಗಂಧರವಾದಿಗಳನ್ನು ಕೂಡ ಸೃಜತಿ ಸೃಷ್ಟಿ ಮಾಡ್ತಾನೆ ಅವತಿ ರಕ್ಷಣೆ ಮಾಡ್ತಾನೆ ಹಂತಿ ಅಂತಹ ಈಡ್ಯತಮಃ ಸ್ತುತ್ಯನಾದ ಪರಮಾತ್ಮನು ಸುಧಿಯಾ ಪ್ರಣತಾನ್ ನಿಜಂ ಪದಮಾಪಯೆ ಇದೇ ದೇವತೆಗಳು ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಅವರವರಿಗೆ ಯೋಗ್ಯವಾದ ಸ್ಥಾನವನ್ನು ಅವರಿಗೆ ಕೊಡತಾನೆ